ಮಾಟಗಾತಿ ನಮ್ಮತ್ತೆ ರಾಟೆಯಲ್ಲಿಟ್ಟೆ ಮಾಟಗಾತಿ ನಮ್ಮತ್ತೆ ರಾಟೆಯಲ್ಲಿಟ್ಟೆ ರಾಟೆ ಓಡಿ ಹೋಗುತ್ತೆ ಅಂತ ಕೈಕಾಲ್ ಮುರಿದ್ಬಿಟ್ಟೆ ರಾಟೆ ಓಡಿ ಹೋಗುತ್ತೆ ಅಂತ ಕೈ ಮುರಿದ್ಬಿಟ್ಟೆ ಮಾಟಗಾತಿ ನಮ್ಮತ್ತೆ ದೀಪ ಎಲ್ಲಿಟ್ಟೆ ದೀಪಾರಿ ಹೋಗುತ್ತೆ ಅಂತ ಸೂರಲ್ ಬಚ್ಚಿಟ್ಟೆ ಸೂರಲ್ ಬಚ್ಚಿಟ್ಟೆ ಮಾಟಗಾತಿ ನಮ್ಮತ್ತೆ ಎಲ್ಲಿತೆ ಎಲೆ ಒಣಗಿ ಹೋಗುತ್ತೆಂತ ಒಲೆಯಲ್ಲಿ ಮುಚ್ಚಿತ್ತೆ ಮಾಟಗಾತಿ ನಮ್ಮತ್ತೆ ಗಂಡನ್ ಎಲ್ಲಿತ್ತೆ ಗಂಡ ದಂಡಿಗೆ ಹೋಗ್ತಾನೆಂದು ಗುಂಡಿಲ್ ಬಚ್ಚಿತೆ ಗಂಡ ದಂಡಿಗೆ ಹೋಗ್ತಾನೆಂದು ಗುಂಡಿಲ್ ಬಚ್ಚಿತ್ತೆ